ಹುಡುಗಿ ಮೈಸೂರು ನಾಡಿನ ಹುಡುಗಿ ನಲಿಯುತ್ತ ಬರ್ತಾಳಮ್ಮ ನಲಿಯುತ್ತ ಬರ್ತಾಳಮ್ಮ ಚಂದ ಕಾಣ್ತಾಳೆ ಚಂದ ಚಂದ ಏನ್ ಚಂದ ಕಾಣ್ತಾಳೆ ಚಂದ ಚಂದ ಏನ್ ಚಂದ ಕಾಣ್ತಾಳೆ ಚಂದ ಚಂದ ಬೆಂಗಳೂರ ಸಿರೆಯ ನುಟ್ಟು ಜರತಾರಿ ಕುಪುಸ ತೊಟ್ಟು ಬೆಂಗಳೂರ ಸಿರೆಯ ನುಟ್ಟು ಜರತಾರಿ ಕುಪುಸ ತೊಟ್ಟು ಹಾದಿಯಲ್ಲಿ ಮಾತಾಳಮ್ಮ ಡೌಲ ಡೌಲ ಹಾದಿಯಲ್ಲಿ ಮಾತಾಳಮ್ಮ ಹಾದಿಯಲ್ಲಿ ಮಾತಾಳಮ್ಮ ಡೌಲ ಡೌಲ ತಾಳಮ್ಮ ಮೋಟಾದ ಗಿಡ್ಡ ಹುಡುಗಿ ಪೀಟೀಲ ನಿಟ್ಟುಕೊಂಡು ಮೋಟಾದ ಗಿಡ್ಡ ಹುಡುಗಿ ಪೀಟೀಲ ನಿಟ್ಟುಕೊಂಡು ಸರಿಗಮ ಬಾರುತ್ತಾಳೆ ಸರ ಸರ ಸರಿಗಮ ಬಾರುತ್ತಾಳೆ ಸರ ಸರ ಸರಿಗಮ ಬಾರುತ್ತಾಳೆ